ಹಾರಿ ಬಂದನೆ ಯುವ ಏರಿ ಬಂದನೆ ಹಾರಿ ಬಂದನೆ ಸ್ವಾಮಿ ಏರಿ ಬಂದನೆ ಹಾರಿ ಬಂದನೆ ಯುವ ಏರಿ ಬಂದನೆ ಹಾರಿ ಬಂದನೆ ಸ್ವಾಮಿ ಏರಿ ಬಂದನೆ ಯಾರ್ಯಾರಿಲ್ಲದ ಸಮಯ ಸಾಧಿಸಿ ಬಂದಿದ್ದ ಸದ್ದು ಮಾಡದೆ ಕದ್ದು ಒಳಗೆ ನುಗ್ಗಿದ್ದ ಯಾರ್ಯಾರಿಲ್ಲದ ಸಮಯ ಸಾಧಿಸಿ ಬಂದಿದ್ದ ಸದ್ದು ಮಾಡದೆ ಕದ್ದು ಒಳಗೆ ನುಗ್ಗಿದ್ದ ಹುತ್ತಾದೊಳಗಿನ ಸರ್ಪ ಹೊತ್ತಿಗೆ ಹೊರಗೆ ಬಂದಂಗ ಹುತ್ತಾದೊಳಗಿನ ಸರ್ಪ ಹೊತ್ತಿಗೆ ಹೊರಗೆ ಬಂದಂಗ ಆರಿ ಬಂದನೆ ಯವ್ವ ಏರಿ ಬಂದನೆ ಆರಿ ಬಂದನೆ ಸ್ವಾಮಿ ಏರಿ ಬಂದ ಚಿಗುರು ಹುಲ್ಲಿನ ಪುಳುಕ ಮೈಗೆ ಧರಿಸಿದ್ದ ಯಾಗ ಮಲ್ಲಿಗೆ ಹೂವ ತುರ್ಕಿದ್ದ ಚಿಗುರು ಹುಲ್ಲಿನ ಪುಳುಕ ಮೈಗೆ ಧರಿಸಿದ್ದ ಯಾಗ ಮಲ್ಲಿಗೆ ಹೂವ ತುರುಕಿದ್ದ ಸೂರ್ಯ ಚಂದ್ರ ಮಾರನ್ನ ಕಣ್ಣಿನಾಂಗವಗೊಂಡಿದ್ದ ಸೂರ್ಯ ಚಂದ್ರ ಮಾರನ್ನ ಕಣ್ಣಿನಾಂಗವಗೊಂಡಿದ್ದ ಹಾರಿ ಬಂದನೆ ಯೋವ ಏರಿ ಬಂದನೆ ಆಡಿ ಬಂದನೆ ಏರಿ ಬಂದನೆ ಅವ್ವ ಹೂ ಬಾಣ ಹಿಡಿದ ಎಣಿಸಿ ರಸದ ಗುಂಡಿಗೆ ಗುರಿ ಹಿಡಿದ ಅವ್ವ ಹೂ ಬಾಣ ಹಿಡಿದ ಎಣಿಸಿ ಐದಾರಸದ ಗುಂಡಿಗೆ ಗುರಿ ಹಿಡಿದ ಹುದುಗಿದ್ದ ಸುಖಗಳ ಕಣಿಗೆ ಹುಚ್ಚೆತ್ತಿ ಕುಣಿಸಿದ್ದ ಹುದುಗಿದ್ದ ಸುಖ ಬಂದನೆ ಯೌವ ಏರಿ ಬಂದನೆ ಹಾರಿ ಬಂದನೆ ಸ್ವಾಮಿ ಏರಿ ಬಂದನೆ ಹಾರಿ ಬಂದನೆ ಯೌವ ಏರಿ ಬಂದನೆ ಹಾರಿ ಬಂದನೆ ಸ್ವಾಮಿ ಏರಿ ಬಂದನೆ ಸ್ವಾಮಿ ಏರಿ